ನಂಜನುಂಡ ನಂಜುಂಡ ಪರಹಿತವ ಬಯಸಿ ಲಿಂಗವಾಗಿ ನಿಂತಿರನು ಮೃತ್ಯುವನ್ನು ಜಯಿಸಿ ಮಹಾದೇವ ಅವನನ್ನು ಭಕ್ತಿಯಿಂದ ಭಜಿಸಿ ಕಷ್ಟದಲ್ಲಿ ಅವ ಬಂದು ಕರುಣಿಸುವನು ಹರಸೆ ಕರುಣಿಸುವನು ಹರಸೆ ಕಪಿಲೆಯಲ್ಲಿ ಮಿಂದು ನೀವು ಮಾಡಿಯುಟ್ಟು ಬಂದು ಭಕ್ತಿಯಲ್ಲಿ ಕೈ ಮುಗಿದು ಜೀವನೆದುರು ನಿಂದು ಕಪಿಲೆಯಲ್ಲಿ ಮಿಂದು ನೀವು ಮಾಡಿಯುಟ್ಟು ಬಂದು ಭಕ್ತಿಯಲ್ಲಿ ಕೈ ಮುಗಿದು ದೇವನೆದುರು ನಿಂದು ನೀಲ ನೀಲಕಂಠನಂದ ಎಂದವನ ಕರೆಯೇ எந்தவன ಕಂಠ ನಂಜುಂಡ ಎಂದವನ எந்தவன கரையே ಸುಲಭದಲ್ಲಿ ಬರುವ ಭಕ್ತರನ್ನು ಕೋರೆಯೇ ಸುಲಭದಲ್ಲಿ ಬರುವ ಭಕ್ತರನ್ನು ಕೋರೆಯೇ ದಯೆಯಲ್ಲಿ ಅವನಂತ ದೇವರಿಲ್ಲ ಕೇಳಿದ್ದು ಭಕ್ತರಿಗೆ ಕೊಡುವನಲ್ಲ ದಯೆಯಲ್ಲಿ ಅವನಂಥ ದೇವರಿಲ್ಲ ಕೇಳಿದ್ದು ಭಕ್ತರಿಗೆ ಕೊಡುವನಲ್ಲ ನಂಜನ ಗೂಡಿನಲ್ಲಿ ನೆಲೆಸಿದಂತಾವನು ನಂಬಿದವರ ಕೈ ಹಿಡಿದು ನಡೆಸುವಂತ ಮೃಡನು ನಂಜನ ಗೂಡಿನಲ್ಲಿ ನೆಲೆಸಿದಂತಾವನು ನಂಬಿದವರ ನಡೆಸುವಂತ ಮೃಡನು ನಂಬಿದವರ ಕೈ ಹಿಡಿದು ನಡೆಸುವಂತ ಮೃಡನು ಶಿವ ಎನ್ನಿರಿ ಶಿವ ಎನ್ನಿರಿ ಶಿವ ಎನ್ನಿರಿ ನೀವು ಶಿವನಾಮ ಮಹಿಮೆಯಲ್ಲಿ ಮರೆಯಿರೆಲ್ಲ ನೋವು ಶಿವ ಎನ್ನಿರಿ ಶಿವ ಎನ್ನಿರಿ ಶಿವ ಎನ್ನಿರಿ ನೀವು ಶಿವನಾಮ ಮಹಿಮೆಯಲ್ಲಿ ಮರೆಯಿರೆಲ್ಲ ನೋವು ಶಿವನೊಲಿದರೆ ನರಕವಿಲ್ಲ ನಂಬೀರಣ್ಣ ಶಿವನ ಶಿವನೊಲಿದರೆ ನರಕವಿಲ್ಲ ನಂಬೀರಣ್ಣ ಶಿವನ ಶಿವನಾಮವ ಜಪಿಸೂತ ಸೇರಿರನ್ನ ಅವನ ಶಿವನಾಮವ ಜಪಿಸೂತ ಸೇರಿರನ್ನ ಅವನ ಸೇರಿರಣ್ಣ ಅವನ ನಂಜನುಂಡ ನಂಜುಂಡ ಪರಹಿತವ ಬಯಸಿ ಲಿಂಗವಾಗಿ ನಿಂತಿಯನು ಮೃತ್ಯುವನ್ನು ಜಯಿಸಿ ಲಿಂಗವಾಗಿ ನಿಂತಿಹನು ಮೃತ್ಯುವನ್ನು